ದುರ್ಯೋಧನ ಬಚ್ಚಿಟ್ಟುಕೊಂಡ ವೈಶಂಪಾಯನದ ಸರೋವರ ಬಳಿಯಲ್ಲಿ ಅಶ್ವತ್ಥಾಮ ಕೃಪಾ ಮತ್ತು ಕೃತವರ ಮೂರು ಜನರು ಸಂಜಯನ ಅಂತ ಹೋಗಿ ಅವನನ್ನು ಹೊರಗೆ ಬರುವಂತೆ ಕರೀತಾ ಇದ್ದಾರೆ ಹೊರಗೆ ಬಾ ಸೇರಿ ಇವತ್ತೆ ಯುದ್ಧ ಮುಗಿಸ್ಬಿಡೋಣ ನಾವು ಬದುಕಿರೋ ತನಕ ಯುದ್ಧ ಮುಗಿಯೋದಿಲ್ಲ ಅಂತವ್ರು ಹೇಳುವಾಗ ದುರ್ಯೋಧನ ಹೇಳ್ತಾನೆ ಯಾರಿಗಾಗಿ ಯುದ್ಧ ಮಾಡಬೇಕು ನಾನು ಅಶ್ವತ್ಥಾಮ ಹೇಳ್ದ ಯುದ್ಧ ಮುಗಿದಿಲ್ಲ ನಾವು ಇನ್ನೂ ಇದ್ದೇವೆ ದುರ್ಯೋಧನ ಹೇಳ್ದ ಇವತ್ತು ಬೇಡ ವಿಶ್ರಾಂತಿಯಲ್ಲಿದ್ದು ನಾಳೆ ಬರುತ್ತೇನೆ ಅಶ್ವತ್ಥಾಮ ಹೇಳ್ದ ನಾಳೆ ಅನ್ನೋದು ಅನಿಶ್ಚಿತ ಇವತ್ತೇ ಮುಗಿಸ್ಬಿಡೋಣ ದುರ್ಯೋಧನ ಹೇಳ್ದ ನನ್ನ ತಮ್ಮಂದ್ರೆಲ್ಲ ಹೋದರು ಯಾರಿಗಾಗಿ ಯುದ್ಧ ಮಾಡಬೇಕು ದಂಬಿದವರೆಲ್ಲ ಕೈ ಬಿಟ್ಟರು ಕರ್ಣ ದುಶ್ಯಾಸನ ಇರಲದೆ ಹೇಗೆ ಬದುಕಲಿ ಯಾರಿಗಾಗಿ ಬದುಕಲಿ ಅದಕ್ಕೆ ಅಶ್ವತ್ಥಾಮ ಹೇಳಿದ ಸೇಡಿಗಾಗಿ ಬದುಕು ತುಂಬ ವಿಮರ್ಶೆ ಮಾಡಬೇಕು ಬದುಕಿನ ಗುರಿ ಸೇಡು ಆಗಬಹುದೇ ಸತ್ಯ ಸತ್ಯಕ್ಕಾಗಿ ಬದುಕು ಅರ್ಥವಾಗ್ತದೆ ಧರ್ಮಕ್ಕಾಗಿ ಬದುಕು ಅರ್ಥವಾಗ್ತದೆ ಪೂರ್ಣತೆಗಾಗಿ ಬದುಕು ಅರ್ಥವಾಗ್ತದೆ ದೇವರಿಗಾಗಿ ಬದುಕು ಅರ್ಥವಾಗ್ತದೆ ಇತರರಿಗಾಗಿ ಬದುಕು ಅರ್ಥವಾಗ್ತದೆ ಆದರೆ ರಾಜಕಾರಣದಲ್ಲಿ ದುಷ್ಟರು ಸೇಡಿಗಾಗಿ ಬದುಕಬೇಕು ಅನ್ನೋ ಮಾತನ್ನು ಹೇಳಿದ ಕೂಡಲೇ ದುರ್ಯೋಧನ ಹೇಳಿಬಿಟ್ಟ ನಾಳೆ ಬನ್ನಿ ಇವತ್ತು ಬೇಡ ತುಂಬ ಆಯಾಸವಾಗಿದ್ದೀವಿ ಏನು ಮಾಡಿದ್ರು ನೀರಿಂದ ಹೊರಗೆ ಬರೋದಿಲ್ಲ ಅಂತ ಹೇಳಿದ ಕೂಡಲೇ ಅವರು ಮೂವರು ಹೋಗಿ ತನಕ ಕಾಯ್ಕೊಂಡು ಒಂದು ಆಲದ ಮರದ ಅಡಿಯಲ್ಲಿ ಕುಳಿತುಕೊಂಡರು ಅಲ್ಲಿ ಒಂದು ದೊಡ್ಡ ಅನಾಹುತವಾಗುತ್ತೆ ಅದನ್ನು ನಾವೇ ಹೇಳೋಣ ಈ ಕಡೆಯಲ್ಲಿ ಬೇಟೆಗಾರರು ಮಾಂಸಭಾರ ಪರಿಷ್ಟಾಂತ ಪಾನೀಯಾರ್ಥಂ ಯದಚ್ಛಯ ಯುದ್ಧ ಶಿಬಿರಕ್ಕೆ ಮಾಂಸಗಳನ್ನು ತರ್ತಾ ಇದ್ದ ಯಾರು ಕಟುಕರು ಪಾನೀಯಾರ್ಥಂ ನೀರು ಕುಡಿಬೇಕು ಅಂತ ವೈಶಂಪಾಯನ ಸರೋವರಕ್ಕೆ ಬಂದು ತೇ ತತ್ರ तत्र धिष्ठितास्तेषां ಸರ್ವಂ ತದ್ವಚನಂ ರಾಹ ಮೇಲಿನಿಂದ ಇವನು ಮಾತನಾಡುವುದು ಅಶ್ವತ್ಥಾಮ ಒಳಗಿಂದ ಯಾರು ಪ್ರತ್ಯುತ್ತರ ಕೊಡುವುದು ಒಳಗಿನ ಮಾತು ಕೇಳಲಿ ಬಿಡಲಿ ಹೊರಗಿಂದ ಮಾತಾಡಿದ್ರ ಮೇಲೆ ಅರ್ಥ ಮಾಡಿಕೊಂಡ್ರು ಟೆಲಿಫೋನಲ್ಲಿ ಮಾತನಾಡುವಾಗ ಆ ಕಡೆಯಿಂದ ಏನು ಹೇಳಿದ್ರು ಅಂತ ಕೇಳಿಸ್ದೇ ಇದ್ದರು ಈ ಕಡೆಯಿಂದ ಹೇಳುವುದ್ರ ಮೇಲೆ ಅರ್ಥವಾಗುವಂತೆ ಓಹೋ ಇಲ್ಲಿ ಪಾಪಿ ಅಡಗಿರಬಹುದು ಅಂತ ತಿಳ್ಕೊಂಡು ದುರ್ಯೋಧನ ವಚಶ್ಚೈವ ಶುಶ್ರವೋ ದುರ್ಯೋಧನ ಮಾತು ಕೇಳಿದ್ರು ಅಂತ ಬರೆದಿದ್ದಾರೆ ಆ ಕಾಲ ಹೇಗಿತ್ತು ನೀರೊಳಗಿಂದ ಇದು ಮೀಡಿಯಂ ಬೇರೆ ಹೊರಗಿದ್ದವನು ಒಳಗೆ ಕೇಳುವುದು ಒಳಗಿದ್ದ ಹೊರಗೆ ಕೇಳಿಸೋದು ಆಶ್ಚರ್ಯವಾಗುತ್ತೆ ಸಂಗತ ಮಿತ ಎಲ್ಲ ಕೂಡಿಕೊಂಡು ತತಸ್ಥೆ ಪಾಂಡುಪುತ್ರಸ್ಯ ಸ್ಮೃತ್ವ ತದ್ಭಾಷಿತಂತದಾ ಅನ್ಯೋನ್ಯಮಬ್ರುವನ್ ರಾಜನ್ನೇ ಮೃಗವ್ಯಾಧಾಹ ಶನೈರಿವ ಭೀಮ ಶಿಬಿರದ ಹೊರಗಡೆ ಬಂದು ಕಟುಕರು ಹೇಳಿದ ಮಾತನ್ನೇ ಕೇಳಿದ ಅಯುದ್ಧ ಮನಸಂಚ ಇವ ರಾಜಾನಂ ಸ್ಥಿತಮಂಭಸಿ ದುರ್ಯೋಧನ ಒಳಗಿದ್ದಾನೆ ಅವನಿಗೆ ಯುದ್ಧ ಈಗ ಇಷ್ಟವಿಲ್ಲ ವಿಶ್ರಾಂತಿ ಬೇಕಂತೆ ಅನ್ನೋದನ್ನು ಕೇಳಿಕೊಂಡು ಧರ್ಮರಾಜನಿಗೆ ಹೇಳಿದರು ದುರ್ಯೋಧನಂ ಖ್ಯಾಪಯಾಮೋ ಧನಂ ದಾಸ್ಯತಿ ಪಾಂಡವ ಅಲ್ಲಿ ಹೋಗಿ ಹೇಳಿ ದುಡ್ಡು ಕೊಡ್ತಾರೆ ಅಂತ ಇವರು ಬಂದಿದ್ರಲ್ಲ ಅದೇ ರೀತಿಯಲ್ಲಿ ಧೃತರಾಷ್ಟ್ರಾತ್ಮಜಂ ತಸ್ಮೈ ಭೀಮಸೇನಾಯ ಧೀಮತೇ ಭೀಮನಿಗೆ ಹೇಳಿದರು ಭೀಮ ಇದನ್ನು ಕೇಳಿ ಕಿನ್ನು ಮಾಂಸೇನ ಶುಷ್ಕೇಣ ಪರಿಕ್ಲಿಷ್ಟೇನ ಶೋಷಿಣ ಭೀಮ ಒಂದು ಲಹರಿಯ ಮಾತನ್ನು ಹೇಳ್ತಾನೆ ಇಂಥ ಹಸಿ ಹಸಿ ಸಮಾಚಾರವನ್ನು ಹಸಿ ಮಾಂಸ ಒಳಗೆ ಅಡಗಿದೆ ಅಂತ ನೀ ಹೇಳಿದ ಮೇಲೆ ಈ ಒಣಗಿದ ಮಾಂಸ ತಗೊಂಡೇನು ಮಾಡಲಿ ನಾನು ಅಂದ ಮಾಂಸದಲ್ಲಿ ಒಣಗಿದ ಮಾಂಸ ಹಸಿ ಮಾಂಸ ಇವರು ತಿನ್ನೋ ಆಹಾರವಲ್ಲ ಒಳಗಿದ್ದಾನೆ ನೀರಲ್ಲಿ ಬಚ್ಚಿಟ್ಕೊಂಡು ಅದು ಒಂದು ಮಾಂಸ ಯುದ್ಧದಲ್ಲಿ ಅದು ಒಂದು ಬೇಟೆ ಅವನನ್ನು ತೆಗಿಬೇಕು ಅಂತ ತಿಳ್ಕೊಂಡು ಮಾಂಸಭಾರಾನುಪಾದಾಯ ಪ್ರಯೋ ಶಿಬಿರಂ ಪ್ರತಿ ವಾರ್ಯಮಾಣ ಪ್ರವಿಷ್ಟಾಶ್ಚ ಭೀಮಸೇನಸ್ಯ ಪಶ್ಯತಃ ಬಾಗಿಲು ಕಾಯೋರು ತಡೆದರು ಒಳಗೆ ಇವರು ಇದನ್ನು ಕ್ಷಿಪ್ರಮೇವ ತಥೋ ಗಚ್ಚನ್ನಿ ಪುರಸ್ಕೃತ್ಯ ಜನಾರ್ದನಂ ಕೃಷ್ಣ ಶಿಬಿರಕ್ಕೆ ಹೋದರು ಪಾಂಡವರು ಭೀಮ ಎಲ್ಲವನ್ನು ಹೇಳಿದ ಬೇಟೆಗಾರರು ಬಂದಿದ್ದರು ದುರ್ಯೋಧನ ಅಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನುಮಾನವೇ ಇಲ್ಲ ಯಾಕೆ ಅವ್ರ ಕಡೆ ಉಳಿದಿದ್ದವರು ಕೃಪಾ ಅಶ್ವತ್ಥಾಮ ಮತ್ತು ಕೃತವರ್ಮ ಅವರು ಹೇಳಿದ್ದನ್ನು ಇವರು ಹೇಳಿದ್ದನ್ನು ಅವರ ರೂಪ ಹೇಗಿತ್ತು ಪ್ರಾಕ್ರೋಶನ್ ಸೋಮಕಾಸ್ತತ್ರ ಹೃಷ್ಟರೂಪ ಸಮಂತತಃ ಇದನ್ನು ಕೇಳಿ ಶಿಖಂಡಿ ದೃಷ್ಟ ಜುಮ್ನಾದಿಗಳಿಗೆ ತುಂಬ ಸಂತೋಷವಾಯಿತು ಆ ಕೊನೆ ಬೇಟೆ ಸಿಕ್ಕಿಬಿಡ್ತು ಅಂತ ಘೋಷ ಮಾಡ್ತಿದ್ದಾರೆ ತಮಟೆ ಹೊಡಿತಾ ಇದ್ದಾರೆ ನಗಾರಿ ಹೊಡಿತಾ ಇದ್ದಾರೆ ಕಹಳೆ ಊದ್ತಾ ಇದ್ದಾರೆ ಬಭೂವ ತುಮಲ ಶಬ್ದ ದಿವಿಸ್ಪೃಕ್ ಪೃಥ್ವೀಪತೆ ಆಕಾಶವನ್ನು ಮುಟ್ಟುವಂತೆ ದೊಡ್ಡ ಶಬ್ದವಾಯಿತು ಉಳಿದಿದ್ದ ಸೈನ್ಯವೆಲ್ಲ ಸೇರಿಸಿಕೊಂಡು अर्जुनो भीमसेनश्च माद्रीपुत्रौ च पाण्डौ धृष्टद्युम्नश्च पाञ्चाल्यः शिखण्डी चापराजितः उत्तम च आयुधा मन्युः सात्यकिश्च महारथः विष्णुजनस्य दैपायनं हृतं घोरं समस्तसैन्यसमेतरी बे समस्तसैन्य अद इ सावर पदाति ए सावर रथ ಏಳ್ನೂರ ಆನೆಗಳು ಐದು ಸಾವಿರ ಕುದುರೆಗಳು ಅವಷ್ಟನ್ನೂ ತಗೊಂಡು ನೋಡೋಣ ಕೊನೆ ಯುದ್ಧ ಹೇಗಿರುತ್ತೆ ಅಂತ ಅವರು ವೈಶಂಪಾಯನ ಸರೋವರಕ್ಕೆ ಬರ್ತಾ ಇದ್ದಾರೆ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಕೃತ ಈ ಕಡೆಯಲ್ಲಿ ಏನಾಯಿತು ಕೃತವರ್ಮ ಕೃಪೋ ದ್ರೌಣಿ ರಾಜ ಅನವಿಧಮಬ್ರುವನ್ನೇ ತೇ ಗತ್ವ ದೂರಮಧ್ವಾನಮ್ಯ ಗ್ರೋಧಂ ಅವರಲ್ಲಿ ಏನು ಮಾಡಿದ್ರು ಮರದ ಕೆಳಗಡೆ ಅದನ್ನು ನೋಡೋಣ ಆಮೇಲೆ ಅದು ಸೌಪ್ತಿಕ ಪರ್ವ ಮುಂದಿನ ಪರ್ವದಲ್ಲಿ ಬರೋ ಕಥೆ ಸೌಪ್ತಿಕ ಅಂದರೆ ಮಲಗಿದ್ದವರಿಗೆ ಸಂಬಂಧಪಟ್ಟದ್ದು ಮಲಗಿದ್ದ ಉಪಪಾಂಡವರನ್ನು ಶಿಖಂಡಿ ಮೊದಲಾದವರನ್ನು ಅಶ್ವತ್ಥಾಮ ರಾತ್ರಿ ಹೋಗಿ ಕಳ್ಳನಂತೆ ಕೊಳ್ಳುವ ಒಂದು ಸಣ್ಣ ಪರ್ವ ಅದಕ್ಕೆ ಸೌಪ್ತಿಕ ಪರ್ವ ಅಂತ ಹೆಸರು ನಾವಿನ್ನೂ ಶಲ್ಯ ಪರ್ವದಲ್ಲೇ ಇದ್ದೇವೆ ದುರ್ಯೋಧನ ವಧಿಯಾಗಬೇಕು ಪಾಂಡವಾನಾಂ ದ್ವೈಪಾಯನ ಸರಸನ್ನಿಕಟೇ ಗಮನಂ तत् युधिष्ठ श्रीकृष्णयोर्वार्तालापः बहु मुख्यवाद घट इ वासुदेवमिदं वाक्यम् अब्रवीत् कुरुनन्दनः धर्मराज कृष्णनग निकृत्य निकृतिप्रज्ञो न मे जीवन्विमोक्षते यद्यस्य समरे साह्यं कुरुते वज्रहृत्स्वयं कृष्ण नमगिष्टु मोसमाि इष्ट निरपराधि कोलसद ಈ ದುರ್ಯೋಧನನನ್ನು ನಾವು ನಾ ಬದುಕಿರೋ ತನಕ ಜೀವಂತ ಹೋಗೋದಕ್ಕೆ ಬಿಡೋದಿಲ್ಲ ಖಂಡಿತ ಕೊಂದೇ ತೀರ್ತೇವೆ ಅಪ್ಪ ಇಷ್ಟು ಗಟ್ಟಿ ಮಾತನ್ನು ಧರ್ಮರಾಜ ಆಡಿದ ಯದ್ಯಸ್ವ ಸಮರೇ ಸಾಹ್ಯಂ ಕುರುತೆ ವಜ್ರವೃತಿ ಸ್ವಯಂ ಇಂದನೇ ಬಂದು ಈ ದುರ್ಯೋಧನ ಕೊನೆಗಳಿಗೆ ಸಹಾಯ ಮಾಡೋದು ನಾವು ಬಿಡೋದಿಲ್ಲ ತಥಾಪ್ಯೇ ನಮ್ಮ ಹತಂ ಯುದ್ಧೇ ಲೋಕ ದ್ರಕ್ಷ್ಯಂತಿ ಮಾಧವ ಲೋಕವೆಲ್ಲ ನೋಡಲಿ ಇವತ್ತು ದುರ್ಯೋಧನ ಸಾಯುವುದನ್ನು ಈ ಮಾತನ್ನು ಧರ್ಮರಾಜ ಆಡಿದ ಅಂದ್ರೆ ನಂಬೋದು ಕಷ್ಟ ಮಾಯಾವಿಯನ್ನು ಮಾಯಿಂದಲೇ ಕೊಲ್ಲಬೇಕು ಕೃಷ್ಣ ಮುಂದೆ ಹೇಳ್ತಾನೆ ಮಾಯಾವಿಯನ್ನು ಹೇಗೂ ಹೊರಗೆ ತೆಗೆದು ಕೊಲ್ಲಬೇಕು ಆದರೆ ನ್ಯಾಯ ಮಾರ್ಗದಲ್ಲಿ ಕೊಲ್ಲಬೇಕು ಇನ್ನೂ ನ್ಯಾಯ ಮಾರ್ಗ ಅಂತಲೇ ಎದುರಿಸ್ಟಿರ ಅದಕ್ಕೆ ಶ್ರೀಕೃಷ್ಣ ಹೇಳ್ದ ಮಾಯಾವಿನಃ ಇಮಾಂ ಮಾಯಾಂ ಮಾಯಯಾ ಜೈ ಭಾರತ ಮಾಯಾವಿ ಮಾಯಯ ವಧ್ಯ ಸತ್ಯಮೇ ತದ್ಯುಧಿಷ್ಠಿರ ಇದು ಶುಕ್ರ ನೀತಿ ಇವತ್ತು ಭಾರತ ಅನುಸರಿಸಬೇಕಾದ ನೀತಿ ಸುತ್ತಮುತ್ತ ಶತ್ರುಗಳನ್ನು ಮಾಡಿಕೊಂಡಿದ್ದೇವೆ ಮಾಯಾ ವಿನಹೈ ಮಾಂ ಮಾಯಾ ಮಾಯೆಯನ್ನು ಗೆಲ್ಲಬೇಕು ಮಾಯೆ ಅಂದರೆ ಮೋಸ ನಿಮ್ಮ ಸುತ್ತ ಇರುವವರು ಮೋಸಗಾರರಾದರೆ ಹೊರೆ ರಾಷ್ಟ್ರಗಳು ಮೋಸಗಾರರನ್ನು ನೀವು ಸಾಚಾದಾರಿಯಲ್ಲಿ ಗೆಲ್ಲುವುದಕ್ಕಾಗೋದಿಲ್ಲ ಅವರ ಮೋಸದಿಂದಲೇ ಅವರನ್ನು ಕೊಲ್ಲುವುದು ಧರ್ಮಕ್ಕೆ ಬದ್ಧವಾಗಿದೆ ಇದನ್ನೇ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳಿದ್ದು ಅದನ್ನು ತಿಳ್ಕೊಳ್ಳೋದೇ ನಾವು ಪೃಥ್ವಿರಾಜನ ಕಾಲದಿಂದ ಮಹಮ್ಮದ್ ಘೋರಿ ಗಜ್ನಿ ಅಲ್ಲಿಂದಾಚೆಗೆ ಮೊಘಲಾಯರು ಇವರೆಲ್ಲರ ಕಾಲದಲ್ಲಿ ನೇರ ಯುದ್ಧ ಮಾಡಿದ್ದರಿಂದ ಭಾರತೀಯರು ಸೋತು ಹೋದರು ಭಾರತೀಯರಲ್ಲಿ ಪರಾಕ್ರಮ ಉಂಟು ಭಾರತೀಯರಲ್ಲಿ ಶಕ್ತಿ ಉಂಟು ಭಾರತೀಯರಲ್ಲಿ ಧರ್ಮನಿಷ್ಠೆ ಉಂಟು ಯುದ್ಧ ತಂತ್ರವಿಲ್ಲ ಯುದ್ಧ ತಂತ್ರ ಯಾತಕ್ಕಿಲ್ಲ ಅಲ್ಲ ಎದುರಿಗಿರೋರು ಮೋಸಗಾರರು ಬ್ರಿಟಿಷರು ಮಹಾಮಾಯಾವಿಗಳು ಮೋಸಗಾರರು ದೇಶವನ್ನು ಒಡೆದೇ ಹೋಗಿಬಿಟ್ರು ಒಳಗಿದ್ದವ್ರನ್ನ ಜಾತಿ ಜಗಳ ಹಚ್ಚಿದ್ರು ಇನ್ನೂ ನಾವು ಐರೋಪ್ಯ ರಾಷ್ಟ್ರಗಳ ಜೊತೆಯಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೇವೆ ನೋಡಿ ಬೇರೆ ಬೇರೆ ಘಟ್ಟಗಳಲ್ಲಿ ಹಂತಕರು ಭಯೋತ್ಪಾದಕರು ನಮ್ಮನ್ನು ಎಷ್ಟು ಘಾಸಿಗೊಳಿಸ್ತಾ ಇದ್ದಾರೆ ಅವರು ಮಾಯ ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ ಇದು ಒಂದು ಸಹಸ್ರ ವರ್ಷವಾದರೂ ಈ ಕೂಟನೀಧಿಯನ್ನು ಬ ಅಲು ಯಾರು ಅನ್ನಿಸ್ತಾರೆಯೋ ಅವ್ರನ್ನ ಕೂಟ ರೀತಿಯಿಂದಲೇ ಸಂಹಾರ ಮಾಡಬೇಕು ಅನ್ನೋದು ಇದು ಕೃಷ್ಣ ಮಾರ್ಗ ಇವತ್ತಾದರೂ ತಿಳ್ಕೊಂಡ್ರೆ ಭಾರತ ಬದುಕತ್ತೆ ಬದುಕತ್ತೆ ನಾವು ಸುಮ್ಮನೆ ಕೃಷ್ಣನ ಗುಡಿ ಕಟ್ಟಿ ಕೃಷ್ಣ ಪೂಜೆ ಮಾಡಿ ಕೃಷ್ಣ ಜಯಂತಿ ಮಾಡೋದರಿಂದ ಸಾಕಾಗೋದಿಲ್ಲ ಕೃಷ್ಣ ಮಾರ್ಗವನ್ನು ರಾಜಕೀಯದಲ್ಲಿ ಸಾಮಾಜಿಕದಲ್ಲಿ ಅನುಭವಿಸಬೇಕು ಇದು ಕೃಷ್ಣನ ಮಹಾನೀತಿ ಉದ್ದಕ್ಕೂ ಕೃಷ್ಣ ಅವತಾರದಿಂದ ಹಿಡಿದು ಸಮಾಪ್ತಿ ತನಕ ದುಷ್ಟರನ್ನೆಲ್ಲ ಮುಗಿಸಿದ್ದೇ ಹೀಗೆ ಮಾಯಾವಿನ ಹೈಮಾಂ ಮಾಯಾಂ ಮಾಯಯಾ ಜೈ ಭಾರತ ಮಾಯಾವಿ ಮಾಯಯಾವಧ್ಯ ಮೋಸಗಾರನನ್ನು ಮೋಸದಿಂದಲೇ ನಂಬಿಸಿ ಕೊಲ್ಲಬೇಕು ಸತ್ಯಮೇ ತದ್ಯುಧಿಷ್ಠಿರ ಜಹಿತ್ವಂ ಭರತಶ್ರೇಷ್ಠ ಮಾಯಾತ್ಮಾನಂ ಸುಯೋಧನಂ ಕ್ರಿಯಾಭ್ಯುಪಾಯೈ ಇಂದ್ರೇಣ ನಿಹತ ದೈತ್ಯದಾನವ ಇದಕ್ಕೆಲ್ಲ ಪ್ರಮಾಣ ಹಿಂದೆ ಯಾರು ಮಾಡಿದ್ದಾರೆಯೋ ಹೌದು ದೈತ್ಯ ದಾನವರನ್ನು ಇಂದ್ರನು ಅವರವರ ಮಾಯೆಯಿಂದಲೇ ಕೊಲ್ಲಬೇಕಾಯಿತು ಬಲಿಯನ್ನು ನಿಗ್ರಹ ಮಾಡುವಾಗ ವಾಮನನು ವಂಚನೆಯಿಂದಲೇ ದಾನ ಕೊಡ್ತೀನಿ ಅಂತ ಜಂಪ ಪಡ್ಕೊಳ್ತಾ ಇದ್ದ ಹಾಗಿದ್ದರೆ ಮೂರಡಿ ಭೂಮಿ ಕೊಡು ಅಂಥೇಳಿ ನಿಗ್ರಹ ಮಾಡಿದ ಹಿರಣ್ಯಾಕ್ಷನನ್ನು ವಿಷ್ಣು ಸಂಹಾರ ಮಾಡಿದ್ದು ವರಾಹ ರೂಪದಲ್ಲಿ ಅಜ್ಞಾತ ರೂಪದಲ್ಲಿ ಹಿರಣ್ಯ ಕಶುಪವನ್ನು ಸ್ವಾಮಿ ನರಸಿಂಹ ರೂಪದಲ್ಲಿ ಸಂಹಾರ ಮಾಡಿದ್ದು ಮಾಯೆಯಿಂದ ವೃತ್ರನ ಸಂಹಾರ ಮಾಡಿದ್ದು ಇಂದ್ರ ವಿಷ್ಣುವಳ ಜೋಡಿ ಅದು ಮಾಯೆಯಿಂದ ಇಲ್ಲುವಲ ವಾತಾಪಿಗಳನ್ನು ಅಗಸ್ತ್ಯರ ಸಂಹಾರ ಮಾಡಿದ್ದು ಮಾಯಿಂದ ಸುಂದೋಪಸುಂದರನ್ನು ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿ ದೇವತೆಗಳು ಸಂಹಾರ ಮಾಡಿದ್ದು ಮಾಯಿಂದ ಆದ್ದರಿಂದ ಮನುಷ್ಯ ಬದುಕಬೇಕು ಅದಕ್ಕೊಂದು ಮಹಾಸೂತ್ರವನ್ನು ಹೇಳ್ತಾರೆ ಮಹಾಭಾರತದಲ್ಲಿ ಕ್ರಿಯಾ ಬಲವತಿ ರಾಜನ್ನೇ ನಾನ್ಯತ್ಕಿಂಚಿತಿ ಯುಧಿಷ್ಠಿರ ಕ್ರಿಯಾಬಲ ತಸ್ ಕ್ರಿಯಾಂ ತಸ್ಮಾತ್ ಸಮಾಚಾರ ಕ್ರಿಯಾ ಬಲವತಿ ರಾಜನ್ ಕ್ರಿಯಾ ಅಂದರೆ ಆ್ಯಕ್ಷನ್ ಶತ್ರುಗಳ ಗೆಲ್ಲುವುದಕ್ಕೇನು ಬೇಕೋ ಆ ಉಪಾಯವ ಮುಖ್ಯವಾದದ್ದು ಆ್ಯಕ್ಷನ್ ಆ್ಯಕ್ಷನ್ ಆ್ಯಕ್ಷನ್ ಪ್ಲೀಸ್ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡೋರು ಹೇಳ್ತಾರಲ್ಲ ಆ್ಯಕ್ಷನ್ ಆ್ಯಕ್ಷನ್ ಎಂಬುದಾಗಿ ಕ್ರಿಯಾ ಬಲವತಿ ರಾಜನ್ನೇ ಬರೀ ತಂತ್ರಗಾರಿಕೆ ಬಾಯಲ್ಲಿ ಹೇಳ್ತಾ ಕೂತರು ಸರದು ಕ್ರಿಯಾ ಬಲವತಿ ರಾಜನ್ನೇ ನಾಣ್ಯದ್ ಕಿಂಚಿತ್ ಅದು ಸಕಾಲದಲ್ಲಿ ಮಾಡಬೇಕು ಆದ್ದರಿಂದ ಶ್ರೀಕೃಷ್ಣ ಈಗ ದುರ್ಯೋಧನನನ್ನು ಎಲ್ಲಿ ಏಮಾರು ಹೋಗ್ತಾನೆಯೋ ಕೊಲ್ಲುವುದರಲ್ಲಿ ಧರ್ಮರಾಜ ಅಂತ ಇಷ್ಟೆಲ್ಲ ಮಾತಾಡಿದ್ದಾನೆ ಆದರೂ ದುರ್ಯೋಧನ ವಿಷಯದಲ್ಲಿ ಧರ್ಮರಾಜ ಚೆಲ್ಲಾಟವನ್ನೇ ಮಾಡಿದ ಯುದ್ಧ ಮುಗಿದೋಯ್ತು ಅಂತ ನಾವು ತಿಳ್ಕೊಳ್ತೇವೆ ಸಂಖ್ಯೆ ಅಲ್ಲ ನಾವೊಬ್ಬನನ್ನು ಕೊಲ್ಲುವುದು ಒಬ್ಬ ಬಿನ್ಲಾಡನ್ ಎಷ್ಟು ಮಾಡ್ತಾ ಇದ್ದಾನೆ ನೋಡಿ ಎಲ್ಲೋಡ್ಕೊಂಡಿದ್ದಾನವನು ಇಡೀ ಜಗತ್ತನ್ನು ವಶದಲ್ಲಿಟ್ಕೊಂಡು ಯುರೋಪಿಯರನ್ನು ಭಾರತೀಯರನ್ನು ಸಿಖ್ ಅವ್ರನ್ನೆಲ್ಲ ಬೆದರಿಸ್ತಾ ಇದ್ದಾನೆ ಅವನ ಮಾಯಿಂದಲೇ ಅವನನ್ನು ಕೊಲ್ಲಬೇಕು ಇದು ಗರಿಲಾ ವಾರ್ಫೇರ್ ನೇರವಾದ ಯುದ್ಧವಲ್ಲ ಇನ್ನೂ ನೇರ ಯುದ್ಧ ಮಾತನಾಡ್ತಾ ಇದ್ದಾನೆ ಧರ್ಮರಾಜ ಅಭ್ಯಭಾಷತ ಕವ ಪ್ರಹಸನ್ನಿವ ಭಾರತ ಸರಿ ಹಾಗಿದ್ದರೆ ನೋಡೋಣ ಅಂತ ಬಾಯಲ್ಲಿ ಹೇಳಿದವನೇ ಆ ಸರೋವರದ ಹತ್ತಿರ ಹೋಗಿ ತಿಳಿಕೊಳ್ಳನ ನೀರಿನ ಮೇಲ್ಗಡೆ ಬಾಯನ್ನು ಇಟ್ಟುಕೊಂಡು ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ ಸುಯೋಧನ ಕಿಮರ್ಥೋಯಮಾರಂಭೋ ಅಪ್ಸು ಕೃತಸ್ತ್ವಯ ಇಷ್ಟೆಲ್ಲ ಎಲ್ಲರನ್ನ ಕೊಲ್ಲಿಸಿ ಗುರುಗಳನ್ನು ಹಿರಿಯರನ್ನ ಬಂಧುಗಳನ್ನು ಮಿತ್ರರನ್ನ ಮಕ್ಕಳನ್ನ ಅಳಿಯಂದ್ರನ್ನು ಎಲ್ಲರನ್ನ ಕೊಲ್ಲಿಸಿ ನೀರಲ್ಲಿ ಅಡ್ಕೊಂಡಿದ್ಯಲ್ಲ ಆರಂಭ ಏನೆಯ ಉದ್ದೇಶ ನೀರಲ್ಲಿ ಹಾಕಿದ್ದೀಯೇ ಸರ್ವಂ ಕ್ಷತ್ರಂ ಘಾತಯಿತ್ವ ಸ್ವಕುಲಂಚ ವಿಷಾಂಪತೆ ಹೆಸರಿಗೊಬ್ಬ ಕ್ಷತ್ರಿಯ ಇಲ್ಲದಂಥ ಭೂಮಿಯಲ್ಲಿ ನಿನ್ನ ಕುಲದ ಎಲ್ಲರೂ ಹೋಗಲಾಗಿ ಜಲ ಆಶಯಂ ಪ್ರವಿಷ್ಟೋದ್ಯ ಜೀವಿತ ಜೀವಿತಮಾತ್ಮನಃ ನೀನು ಮಾತ್ರ ಬದುಕಬೇಕು ವಾಂಛನ್ ಜೀವಿತಂ ಇದಕ್ಕೆ ಜೀವಗಳರು ಅಂತ ಹೇಳ್ತಾರೆ ನಾನು ಮಾತ್ರ ಉಳಿಬೇಕು ಉಳಿದವರು ಸತ್ರು ಪರವಾಗಿಲ್ಲ ಅಂತ ವಾಂಛನ್ನ ಇದು ಸರಿ ಅಂತ ಕೇಳಿದೆ ಇನ್ನು ನ್ಯಾಯದ ಮಾತಾಡ್ತಿದ್ದಾನೆ ಇಷ್ಟೆಲ್ಲ ಜನ ಹೋದ ಮೇಲೆ ತರ್ಕಬದ್ಧವಾಗಿ ನೀನು ಅದೇ ದಾರಿಯನ್ನು ಹಿಡಿಯಬೇಕಲ್ಲ ಯಾಕೆ ಬದುಕಿದ್ದೀಯೇ ರಾಜನ್ನೇ ಯುದ್ಧ ಸ್ವಾಸಹಾಸ್ಮಾಭಿ ಸುಯೋಧನ ನಮ್ಮ ಜೊತೆ ಯುದ್ಧ ಮಾಡ್ಬಾ ಲೈ ದರ್ಪ ಎಲ್ಲಿ ಹೋಯ್ತೋ ನಿನದು ಸ್ವತೇ ದರ್ಪೋ ನರಶ್ರೇಷ್ಠ ನ ಚಮಾನ ಕ್ವತೆ ಗತಃ ನಿನ್ನ ಮಾನ ಎಲ್ಲಿ ಹೋಯಿತು ಯಸ್ತ್ವಂ ಸಂಸ್ತಭ್ಯ ಸಲಿಲಂ ಭೀತೋ ರಾಜನ್ ವ್ಯವಸ್ಥಿತ ನೀರೆಲ್ಲ ಶ್ರೀ ಮಾಡ್ಕೊಂಡಿದ್ದೀಯೇ ಇದು ಭಯದ ಕಾರಣವೇ ಹೊರತು ಬೇರೆ ಎಲ್ಲ ಉತ್ತಿಷ್ಟರಾಜನ್ ಯುದ್ಧಸ್ವ ಕ್ಷತ್ರಿಯೋಸಿ ಕುಲೋದ್ಭವ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದೀಯೇ ನೀರಲ್ಲಿ ಅಡ್ಕೊಳ್ಳೋ ಸರಿಯಲ್ಲ ಕೌರವೇಯೋ ವಿಶೇಷೇಣ ಅದರಲ್ಲಿ ಕೌರವ ಕುಲ ಚಂದ್ರವಂಶ ಕುಲಂ ಚ ಸಂಸ್ಮರ ಕುಲವನ್ನು ನೆನೆದುಕೋ ಇಮಾನ್ ನಿಪಾತಿತಾನ್ ದೃಷ್ಟ ಪುತ್ರಾನ್ ಭ್ರಾತೃನ್ ಪಿತೃಸ್ತಥ ತಂದೆ ತಾತ ಮುತ್ತಾತ ಸಂಬಂಧ ಅನೇಕರು ಇವರೆಲ್ಲ ಸಾಯಲಾಗಿ ಸಂಬಂಧಿನೋ ವಯಸ್ಯಾಂಶ್ಚ ಮಾತುಲಾನ್ ಬಾಂಧವಾಂಸ್ತದ ಘಾತಯಿತ್ವ ಕಥಂ ತಾತ ಹೃದಯ ತಿಷ್ಟಚಿ ಸಾಂಪ್ರತಂ ನಿನ್ನೊಬ್ಬನಿಗೆ ನೀರಲ್ಲಿ ಮುಳುಕೋಬೇಕು ಅನ್ನೋ ದುರ್ಬುದ್ಧಿ ಆತಕ್ಕೆ ಬಂತು ಮರ್ಯಾದೆ ಮರ್ಯಾದೆ ಮರ್ಯಾದೆ ಮಾನಧನ ಅಂತಾರೆ ನಿನ್ನನ್ನು ಇಷ್ಟೇನೇ ನಿನ್ನ ಮಾನಧನ ನ ಹಿಶೂರ ಪಲಾಯಂತೆ ಶತ್ರು ದೃಷ್ಟ ಕಥಂಚರ ಶತ್ರುಗಳನ್ನು ಕಂಡು ಹೆದರುವುದು ಒಬ್ಬ ವೀರ ಲಕ್ಷಣವಲ್ಲ ಅಮರ್ತ್ಯವ ಸಂಮೋಹಾತಿ ತ್ವಮಾತ್ಮಾನಂ ನ ಬುದ್ಧವಾನಿ ಎತ್ತು ಕರ್ಣಮುಪಾಶ್ರಿತ್ಯ ಶಕುನಿಂಚಾಪಿ ಸೌಬಲಂ ಕರ್ಣನನ್ನು ಶಕುನಿಯನ್ನು ನಂಬಿಕೊಂಡು ನೀನೆಂದೂ ಸಾಯುವುದಿಲ್ಲ ಎನ್ನುವ ಅಮರ್ತ್ಯ ಭಾವನೆಯಿಂದ ಇಷ್ಟೆಲ್ಲ ಮೋಸ ಮಾಡಿದೆಯಲ್ಲ ತತ್ಪಾಪಂ ಸುಮಹತ್ಕೃತ್ವ ಪ್ರತಿಯುದ್ಧ ಸ್ವಭಾರತ ಕರ್ಣನ ನಂಬಿದ್ದಾಗಿದ್ದ ಸೊಕ್ಕೆಲ್ಲಿತ್ತು ಶಕುನಿಯನ್ನು ನಂಬಿದ್ದಾಗಿದ್ದ ಸೊಕ್ಕೆಲ್ಲಿತ್ತು ಅದನ್ನು ಹೊರಗೆ ಬಂದು ತೋರಿಸು ತಾತ ಪೌರುಷಂ ಯಾತಂ ಕ್ವಚ ಮಾನಃ ಸುಯೋಧನ ನಿನ್ನ ಪೌರುಷ ಇಲ್ಲಿ ಹೋಯಿತು ಕ್ವಚ ವಿಕ್ರಾಂತತ ನಿನ್ನ ಪರಾಕ್ರಮ ಇಲ್ಲಿ ಹೋಯಿತು ಕೊತೆ ಕೃತಾಸ್ತ್ರತ ದ್ರೋಣರಿಂದ ಎಷ್ಟೆಲ್ಲ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಕಲ್ತಿದ್ದೆ ಅದೆಲ್ಲಿ ಹೋಯಿತು ಹೊರಗೆ ಬಾರೋ ಹೊರಗೆ ಬಾರೋ ಹೊರಗೆ ಬಾರೋ ಅಸ್ಮಾಂಸ್ತುವ ಪರಾಜಿತ್ಯ ಪ್ರಸಾದಿ ಪೃಥ್ವೀಮಿಮಾಂ ಇನ್ನು ಯುದ್ಧ ಮುಗಿದಿಲ್ಲ ನಮ್ಮನ್ನು ಸೋಲಿಸಿ ಭೂಮಿಯನ್ನಾದರೂ ಆಳು ಅಥವಾ ನಿಹತೋಸ್ಮಾಭಿ ಭೂಮೌ ಸ್ವಪ್ಸಸಿ ಭಾರತ ನಮ್ಮಿಂದ ಕೊಲ್ಲಲ್ಪಟ್ಟು ಭೂಮಿಯಲ್ಲಿ ಮಲಗು ಕೊನೆಯದಾಗಿ ದೀರ್ಘನಿದ್ರೆಗೆ ಇದು ಎರಡೇ ನಿನಗಿರೋ ಧರ್ಮ ದೇಶತೆ ಪರಮೋ ಧರ್ಮ ಸೃಷ್ಟೋ ಧಾತ್ರ ಮಹಾತ್ಮನ ಕ್ಷತ್ರಿಯರಿಗೆ ಬ್ರಹ್ಮ ದೇವ ಏರ್ಪಡಿಸಿರುವ ದಾರಿ ಇಲ್ಲ ನೀ ಸಾಯಬೇಕು ಇಲ್ಲ ಶತ್ರುಗಳನ್ನು ಕೊಲ್ಲಬೇಕು ಇದಕ್ಕೇನು ಉತ್ತರ ಹೇಳಿದಾನೆ ಮುಕ್ತೋ ಮಹಾರಾಜ ಧರ್ಮಪುತ್ರೇಣ ಧೀಮತಃ ಸಲಿಲಸ್ತಃ ತವ ಸುತಃ ಇದಂ ಒಳಗಿಂದ ಹೇಳ್ತಾನೆ ದುರ್ಯೋಧನ ನೈತ ಚಿತ್ರ ಮಹಾರಾಜ ಪ್ರಪ್ರಥಮವಾಗಿ ನನ್ನ ಮಹಾರಾಜ ಅಂತ ಸಂಬೋಧನೆ ಮಾಡ್ತಾನೆ ರಾಜ್ಯ ಅವನದಾಯಿತು ಇವನು ದಾನ ಕೊಟ್ಟ ಹಾಗೆ ಧರ್ಮರಾಜ ರಾಜ್ಯವನ್ನು ಸ್ವೀಕಾರ ಮಾಡಿದ ಹಾಗೆ ಇದೇ ಆಶ್ಚರ್ಯವಲ್ಲ ಮಹಾರಾಜ ಯದ್ಭೀಹಿ ವಿಷೇತಿ ಅಂದ್ರೆ ಒಪ್ಪಿಕೊಂಡ ಕೊನೆ ಗಳಿಗೆಯಲ್ಲಿ ನಾನು ಬದುಕಬೇಕು ಎಲ್ಲಿ ಸತ್ತು ಹೋಗಿಬಿಡ್ತೇನೆ ಅನ್ನುವ ಭಯ ಒಂದು ನಾಯಿಗೂ ಬರುವುದುಂಟು ಸೊಳ್ಳೆಗೂ ಬರುವುದುಂಟು ಹೊಡೆಯೋಕೆ ಹೋದರೆ ತಪ್ಪಿಸ್ಕೊಳ್ಳುತ್ತೆ ಮೃತ್ಯು ಭೀತಿ ನನಗೂ ಉಂಟು ಆದರೆ ನ ಚ ಭಯಾದ್ ಭೀತೋ ವ್ಯಪಾಯಾತೋಸ್ಮಿ ಭಾರತ ನೋಡಿ ಇದನ್ನು ಹೇಳ್ತಾನೆ ಎರಡು ಮಾತು ಭೀತಿ ಅನ್ನೋದು ಎಲ್ಲರಿಗೂ ಬರುತ್ತೆ ಆದರೆ ನಾನು ಭಯದಿಂದ ಇಲ್ಲಡಗಿಲ್ಲ ಅರಥಃ ಅನುಷಂಗೀಚ ಚ ನಿಹತಃ ಸಾರಥಿ ನನಗೀಗ ರಥವಿಲ್ಲ ನನಗೀಗ ಕವಚವಿಲ್ಲ ನನಗೆ ಸಹಾಯಕರಿಲ್ಲ ನನಗೆ ಸಾರಥಿ ಇಲ್ಲ ಏಕಶ್ಚಾಪಿ ಅಗಣಃ ಸೈನ್ಯ ಹಿಂದೆ ಇಲ್ಲದೆ ಇರುವ ಏಕಾಕಿಯಾಗಿದ್ದೇನೆ ಪ್ರತ್ಯಾಶ್ವಾಸಂ ಅರೋಚಯಂ ನನಗೆ ಯಾರಾದರೂ ಒಂದು ಸಮಾಧಾನ ಹೇಳೋರು ಕೂಡ ಇಲ್ಲ ನ ಪ್ರಾಣಹೇತೋ ನ ಭಯಾತಿ ನ ವಿಷಾದಾತಿ ವಿಷಾಂಪತೆ ಪ್ರಾಣಕ್ಕಾಗಲಿ ಅಥವಾ ಹೆದರ್ಕೊಂಡು ಹೀಗಾಯ್ತು ಅಂತಲಾಗಲಿ ನಾನು ನೀರಲ್ಲಿ ಮುಳುಗಿಲ್ಲ ಇದಮಂ ಭ ಪ್ರವಿಷ್ಟೋಸ್ಮಿ ಶ್ರಮಾತಿ ಅನುಷ್ಠಿತ ತುಂಬ ಆಯಾಸವಾಗಿದೆ ಬಳಲಿಕೆಯಾಗಿದೆ ಎಲ್ಲಿ ಮಲ್ಕೊಂಡಿದ್ದೆ ಮಾಡೋ ಹಾಗಿಲ್ಲ ನೀರೊಳಗಿದ್ದರೆ ಸ್ವಲ್ಪ ಮೈ ತಂಪಿಗಾಗ್ಬೋದು ಅಂತ ತ್ವಂಚ ಆಶ್ವಸಿ ಕೌಂತೇಯ ಏ ಚಾಪಿ ಅನುಗತಾಸ್ತವ ನಿನ್ನ ಹಿಂದೆ ಯಾರ್ಯಾರಿದ್ದಾರೋ ನನಗೆ ಗೊತ್ತಿಲ್ಲ ನನಗೊಂದು ಅಭಯವನ್ನು ಕೊಡು ನೇರವಾಗಿ ಮಾತನ್ನಾಡು ಭರವಸೆಯನ್ನು ಕೊಡು ಅಹ ಮುತ್ತಾಯವ ಸರ್ವಾನ್ ಪ್ರತಿಯೋತ್ಸಾಮಿ ಸೈಯುಗೆ ಎದ್ದು ಬಂದು ಖಂಡಿತ ನಾನು ಯುದ್ಧ ಮಾಡ್ತೇನೆ ನಾನು ಹೆದರಿದೆ ಅಂತ ತಿಳ್ಕೊಬೇಡ ನನಗೊಂದು ಅಭಯವನ್ನು ಕೊಡು ಭರವಸೆಯನ್ನು ಕೊಡು ಇವನಿಗೆ ಅಭಯ ಬೇಕಂತೆ ಯುಧಿಷ್ಠರ ಹೇಳಿದ ಆಯಿತು ಕೊಟ್ಟಿದ್ದೇನಪ್ಪ ಆಶ್ವಸ್ತ ಏವ ಸರ್ವೇ ಸ್ಮ ಚಿರಂತ್ವ ಮೃಗಯಾಮಹಿ ಎಲ್ಲೆಲ್ಲೆಲ್ಲ ಹುಡುಕಿದ್ದೇವೆ ಸಾಕಷ್ಟು ನಿನ್ನನ್ನು ಆಯಿತು ಕೊಟ್ಟಿದ್ದೇವೆ ತಜಿದ ನೀಂ ಸಮುತ್ರಿಷ್ಟ ಯುದ್ಧ ಸ್ವೇಹ ಸುಯೋಧನ ಯುದ್ಧ ಮಾಡಿ ಮೇಲೆ ಕೇಳು ಅದೇ ಮಾತು ಹೇಳ್ದ ಹತ್ವಾ ಸಮರೇ ಪಾರ್ಥಾನ್ ಸ್ಫೀತಂ ವಾಪ್ನುಹಿ ನಮ್ಮನ್ನು ಕೊಂದು ನೀನೇ ರಾಜ್ಯವನ್ನಾದರೂ ಆಳು ನಿಹತೋ ವಾ ರಣೇಸ್ಮಾಭಿ ವಾಪ್ಸಿ ನಮ್ಮಿಂದ ಸತ್ತು ವೀರ ಸ್ವರ್ಗವನ್ನು ಹೊಂದು ತಿರುಗಿ ಅದೇ ಮಾತನಾಡ್ತಾನೆ ದುರ್ಯೋಧನ ಅವನ ಕಷ್ಟ ಅಂತರಂಗದ ತುಮುಲವನ್ನು ಕೇಳಿಕೊಳ್ಳೋಕೊಬ್ಬರಿಲ್ಲ ಯದರ್ಥಂ ರಾಜ್ಯಮಿಚ್ಛಾಮಿ ಕುರುಣಾಂ ಕುರುನಂದನ ತೈ ಮೇ ನಿಹತ ಸರ್ವೇ ಭ್ರಾತರೋ ಮೇ ಜನೇಶ್ವರ ಯಾರಿಗೋಸ್ಕರ ರಾಜ್ಯ ಆಳಬೇಕೋ ಆ ತಮ್ಮಂದ್ರೆಲ್ಲ ಸತ್ತು ಹೋಗಿಬಿಟ್ರು ಕ್ಷೀಣರತ್ನಾಂಚ ಹತ ಕ್ಷತ್ರಿಯ ಪುಂಗವಾಂ ಭೂಮಿಯಲ್ಲಿ ಕ್ಷತ್ರಿಯ ರತ್ನರೆಂಬುವರೇ ಇಲ್ಲ ಅಪಾರವಾದ ಹಣಕಾಸು ವೆಚ್ಚವಾಗಿದೆ ವ್ಯರ್ಥವಾಗಿದೆ ನ ಉತ್ಸಾಮ್ಯಹಂ ಭೋಗ್ತು ವಿಧಮಾಮಿವ ಯೋಷಿತಂ ಈಗ ಭೂಮಿ ವಿಧವಿಯಾಗಿ ಬಿಟ್ಟಿದ್ದಾಳೆ ಒಬ್ಬ ಮನುಷ್ಯ ಸಮರ್ಥಳಾದ ಯುವತಿಯನ್ನು ಅನುಭವಿಸಬೇಕೇ ಹೊರತು ವಿಧವೆಯ ಸಂಘ ಮಾಡಿದಂತೆ ಅವನು ಕೊಡು ಹೀನೋಪಮೆ ನೋಡಿ ಈ ಭೂಮಿಯನ್ನು ಹೇಗಾಡಲಿ ನಾನು ಅದು ಈ ಜ್ಞಾನ ಮೊದಲೇ ಇರಬೇಕಾಗಿತ್ತಲ್ಲ ನತ್ವಿದಾನೀಮಹಂ ಮನ್ಯೇ ಕಾರ್ಯಂ ಯುದ್ಧೇನೆ ಕರಿಹಿಚಿತಿ ಯುದ್ಧ ಮಾಡಿ ನನಗೆ ಆಗಬೇಕಾದ್ದೇನಿಲ್ಲ ದ್ರೋಣೆ ಕರ್ಣೇ ಚ ನೋಡಿ ಇದರಲ್ಲಿ ತುಂಬಲ ಭಯವಿಲ್ಲ ಅಂತಾನೆ ಅವರೆಲ್ಲ ಹೋದ್ಮೇಲೆ ಅದಕ್ಕೆ ಕಾಡಲಿ ಅಂತಾನೆ ಇದೇನು ವೈರಾಗ್ಯವೇ ಪ್ರಾಣ ಸಂಕಟವೇ ಮನಸ್ಸಿನ ಭಾವವೇನು ದ್ರೋಣೆ ಕರ್ಣೆ ಚ ಸಂಶಾಂತೆ ನಿಹತೆ ಚ ಪಿತಾಮಹಿ ಭೀಷ್ಮನು ಹೋಗಲಾಗಿ ದ್ರೋಣ ಹೋಗಲಾಗಿ ಅಷ್ಟಿದಾನೀಮಿಯಂ ರಾಜನ್ನೀ ಕೇವಲ ಪೃಥ್ವೀತವ ಯಾರು ಇಲ್ಲದೇ ಇರುವ ಶೂನ್ಯವಾದ ಭೂಮಿ ಇದಿಷ್ಟು ನಿನ್ನದೇ ಇರಲಿ ನಾನೇ ಕೊಟ್ಟಿದ್ದೇನೆ ಎಂದ ಆಹಾ ಹಾಗಿದ್ದ ಪಕ್ಷದಲ್ಲಿ ಸೂಚ್ಯಗ್ರೇಣ ಒಂದು ಸೂಜಷ್ಟು ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ ಆ ಮಾತಲ್ಲಿ ಹೋಯಿತು ಅಸಹಾಯೋಹಿಕೋ ಹಿಕೋ ರಾಜ ರಾಜ್ಯಮಿಚ್ಛೇತ್ ಪ್ರಶಾಸಿತಂ ಒಂದು ಮರುಭೂಮಿ ಮನುಷ್ಯರೇ ಇಲ್ಲ ಅಲ್ಲಿ ಒಬ್ಬ ದೊರೆ ಏನರ್ಥ ಅವನಿಗೆ ಯಾರು ಮಂತ್ರಿ ಆಗ್ತಾರೆ ಸೇನಾಪತಿ ಯಾರಾಗ್ತಾರೆ ಐಶ್ವರ್ಯ ಎಲ್ಲಿದೆ ಸುಹೃದಸ್ತಾವದೃಶಾನ್ ಹಿತ್ವಾ ಪುತ್ರಾನ್ ಭ್ರಾತೃನ್ ಪಿತೃನಪಿ ಅಂಥ ಸ್ನೇಹಿತರನ್ನು ತಂದೆ ತಾಯಿ ಸಮರನ್ನು ಮಕ್ಕಳನ್ನು ಭವದ್ಭಿಷ್ಟ ಹೃದಯ ರಾಜ್ಯ ನೀವೇ ಕಿತ್ಕೊಂಡಿದ್ದೀರಿ ನನ್ನ ರಾಜ್ಯವನ್ನು ಗೆದ್ದುಕೊಂಡಿದ್ದೀರೋ ಒಂದು ಬೇಳೆ ನೋಡಿದ ದುರ್ಯೋಧನ ಹಾಗೆ ನೋಡಿದರೆ ಪಾಂಡವ ರಾಜ್ಯವನ್ನು ಕಿತ್ತುಕೊಂಡಿದ್ದ ಅದು ಗೆದ್ದಿದ್ದಲ್ಲ ಈ ಪಾಂಡವರು ತುಂಬ ಬೆಲೆ ಕೊಟ್ಟು ಬಲಿ ಕೊಟ್ಟು ದುರ್ಯೋಧನನ ಗೆಲ್ಲುವ ಸ್ಥಿತಿಯಲ್ಲಿದ್ದಾರೆ ಕಿತ್ಕೊಂಡಿದ್ದೀರಿ ಹೃತೇ ರಾಜ್ಯೇ ಕೋಮು ಜೀವೇ ತಮಾದೃಶ ವಂಚಿಸಿ ನನ್ನನ್ನು ನೀವು ಕಿತ್ಕೊಂಡಿದ್ದೀರಿ ಯಾಕೆ ಭೀಷ್ಮನನ್ನು ನೀವು ವಂಚಿಸಿದ್ರಿ ದ್ರೋಣನನ್ನು ವಂಚಿಸಿದ್ರಿ ಇದೆಲ್ಲ ಮೋಸದಿಂದ ಮಾಡಿದ್ದೀರಿ ನನ್ನ ರಾಜ್ಯವನ್ನು ಅಪಹರಿಸಿದ್ದೀರಿ ನೀವು ಯುದ್ಧದಲ್ಲಿ ನ್ಯಾಯವಾಗಿ ಗೆದ್ದಿಲ್ಲ ಋತಿಹೀನಸ್ತಿ ಮೇ ರಾಜ್ಯೇ ಪಕ್ಷಸ್ಯ ಭಾರತ ಅಂಥ ರಾಜ್ಯವನ್ನು ನೀವು ವಾಪಸ್ ಕೊಟ್ಟರು ನನಗೆ ಬೇಕಾಗಿಲ್ಲ ಈಗ ಯೇಷಾತೆ ಪೃಥ್ವಿ ರಾಜನ್ನೇ ಭುಂಶ್ವೈನಾಂ ವಿಗತ ಜ್ವರ ಇಡೀ ಭೂಮಿಯಿಂದ ನೀನೇ ಪೂರ್ತಿಯಾಳು ಮತ್ತು ನೀನೇನು ಮಾಡ್ತೀಯೋ ಅಂದರೆ ನೀವೆಲ್ಲ ಹೋಗಿ ಭೂಮಿ ಆಳ್ತಾ ಇದ್ದರೆ ನನಗೆ ಬೇಕಾದ ದಿವಸಕ್ಕೆ ನಾನು ಕೊಳದಿಂದ ಹೊರಗೆ ಬಂದು ವನಮೇವ ಗಮಿಷ್ಯಾಮಿ ವಸಾನು ಮೃಗ ಚರ್ಮಣಿ ಜಿಂಕೆ ಚರ್ಮ ಉಟ್ಕೊಂಡು ಅಡವಿಯಲ್ಲಿ ಎಲ್ಲೋ ಒಂದು ಕಡೆ ಸನ್ಯಾಸಿ ಅಂತ ವಾಸ ಮಾಡ್ತೇನೆ ದುರ್ಯೋಧನನಿಗೂ ಸನ್ಯಾಸಿಗೂ ಏನ್ರಿ ಸಂಬಂಧ ಇಂಥವನು ಸನ್ಯಾಸಿ ಆದರೆ ಯಾವ ಮಠ ಉದ್ಧಾರವಾಗತ್ತೆ ಒಳಗಡೆ ಕಾಮಕ್ರೋಧಗಳನ್ನು ತುಂಬಿಕೊಂಡು ಸನ್ಯಾಸಿ ಆಗ್ತಾರಂತೆ ವಾನಪ್ರಸ್ಥ ಆಗ್ತಾರಂತೆ ಅದನ್ನೇ ಕೇಳಿ ಸಂಜೆಯ ಮತ್ತೆ ನೋಡಿದ್ರ ಮಹಾರಾಜರೇ ನಿಮ್ಮ ಮಗ ಹೇಳುವುದು ಧರ್ಮರಾಜ ಹೇಳುವುದು ಒಂದಕ್ಕೊಂದಕ್ಕೆ ಸರಿ ಹೇಳಪ್ಪ ಮುಂದೇನಾಯಿತು ಅಂದ ಕುರುಡಿದರೆ ಸಂಜೆಯ ಮುಂದುವರೆಸ್ತಾ ಇದ್ದಾನೆ ಯುಧಿಷ್ಠರ ಮೂರನೇದಾಗಿ ಹೇಳ್ತಾನೆ ಯದಿ ವಾಪಿ ಸಮರ್ಥಸ್ಯಾಹ ತ್ವಂ ದಾನ ಯೋಧನ ಒಂದು ವೇಳೆ ಭೂಮಿಯನ್ನು ದಾನ ಕೊಡುವುದಕ್ಕೆ ನಿನಗೆ ಯೋಗ್ಯತೆ ಇದ್ದ ಪಕ್ಷದಲ್ಲಿ ನಾಹಮಿಚ್ಛೇಯಮವನಿಂ ತ್ವಯಾ ದತ್ತಾಂ ಪ್ರಶಾಸಿತಂ ದಾನ ತಗೊಳ್ಳೋದಕ್ಕೂ ಯಾರ ಕೈಲಿ ತಗೋಬೇಕು ಅಂತ ನಿಬಂಧನೆ ಇದೆ ನಿನ್ನಂಥ ಪಾಪಿ ಕೊಟ್ಟ ರಾಜ್ಯ ನನಗೆ ಬೇಡ ನಾನೇ ಸಂಪಾದನೆ ಮಾಡಿದ್ದೇನೆ ಈಗ ನೋಡ್ರಿ ತಾನು ಕೊಟ್ಟಿದ್ದೇನೆ ಅಂತ ಚುನಾವಣೆಯಲ್ಲಿ ಸೋತು ಹೋದವನು ಗೆದ್ದವನಿಗೆ ಭೂಮಿಯನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ ನೀನೇ ಮುಖ್ಯಮಂತ್ರಿ ಆಗು ನೀನೇ ಪ್ರಧಾನಮಂತ್ರಿ ಆಗು ಅಂತ ಹೇಳಿದಂತೆ ನೀನೇನು ಕೊಡೋದು ಯುದ್ಧದಲ್ಲಿ ನಾವು ಗೆದ್ದಿದ್ದೇವೆ ನೀ ಕೊಟ್ಟರು ನನಗೆ ಬೇಡ ಅಧರ್ಮೇಣ ನಗರಿಣೀಯಾಂ ತ್ವಯ ದತ್ತಾಂ ಮಹೀಮಿಮಾಂ ಅಧರ್ಮದಿಂದ ನೀನು ನಮ್ಮ ರಾಜ್ಯ ಕಿತ್ತುಕೊಂಡವನು ಈಗ ನಾನು ಧರ್ಮದಿಂದ ಅದನ್ನು ವಾಪಸ್ ಪಡೆದಿದ್ದೇನೆ ಹೊರತು ನೈಧರ್ಮ ಸ್ಮೃತೋ ರಾಜನ್ ಕ್ಷತ್ರಿಯಸ್ಯ ಪ್ರತಿಗ್ರಹ ನೀ ಕೊಟ್ಟರು ತಗೊಳ್ಳೋ ಹಾಗಿಲ್ಲ ಯಾಕೆಂದರೆ ಕ್ಷತ್ರಿಯನಿಗೆ ಪ್ರತಿಗ್ರಹ ಎಂಬುದಿಲ್ಲ ವೈಶ್ಯರಿಗೆ ಕ್ಷತ್ರಿಯರಿಗೆ ಇನ್ನೊಬ್ಬರು ದಾನ ಕೊಟ್ಟದ್ದನ್ನು ಸ್ವೀಕಾರ ಮಾಡುವ ಅಧಿಕಾರವಿಲ್ಲ ಅವರೇನಿದ್ರು ಕೊಡುಗೈ ದಾನಿಗಳೇ ಹೊರತು ಬೇರೆ ಎಲ್ಲ ತ್ವಾಂತು ಯುದ್ಧೇ ವಿನಿರ್ಜಿತ್ಯ ಭೋಕ್ತಾಸ್ಮಿ ವಸುಧಾಮಿ ಮಾಂ ನಿನ್ನನ್ನು ಪೂರ್ತಿ ಗೆದ್ದು ಭೂಮಿಯನ್ನಾಳ್ತೇನೆಯ ಹೊರತು ಅನೀಶ್ವರಸ್ಯ ಪ್ರತಿಭೀಂ ಕಥನ್ ತುಂಬಾ ಈಗ ಭೂಮಿ ನಿನ್ನದೇ ಅಲ್ಲ ಅಂಥದ್ದು ನೀನು ನನಗೆ ಕೊಡುವುದಂದ್ರೆ ಏನರ್ಥ ತ್ವಯೇಯಂ ಪೃಥಿವೀ ರಾಜನ್ನೇ ಖಿನ್ನ ದತ್ತ ತಥೈವ ಹೀ ನಿನ್ನದು ಅಂತ ಮಾಡ್ಕೊಂಡಿದ್ದೆಲ್ಲ ಕೃಷ್ಣ ಸಭೆಗೆ ಬಂದು ಕೇಳಿದಾಗ ಅವತ್ತೇ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ವಾ ಅರ್ಷ್ಣೇಯಂ ಪ್ರಥಮಂ ರಾಜನ್ನೇ ಪ್ರತ್ಯಾಖ್ಯಾಯ ಮಹಾಬಲಂ ಕಿಮಿದಾನೀಂ ದದಾಸಿತ್ವಂ ಕೋಹಿತೆ ವಿಭ್ರಮಃ ನಿನಗೆ ಬುದ್ಧಿಭ್ರಮಣೆಯಾಗಿದೆಯೇ ಕೃಷ್ಣ ಬಂದು ಕೇಳಿದಾಗ ಕೊಡೋದಿಲ್ಲ ಅಂತ ಹೇಳಿದೆ ಈಗ ನೀರಲ್ಲಿ ಮುಳುಕೊಡೋದ್ರಿಂದ ನಿನ್ನ ಬುದ್ಧಿ ವ್ಯತ್ಯಾಸವಾಗಿದೆಯೇ ಅಭಿಯುಕ್ತಸ್ತು ಕೋ ರಾಜ ದಾತುಮಿಜ್ಜಯದ್ಯ ಮೇದಿನಿ ನ ತ್ವಮದ್ಯಮಹೀಂ ದಾತು ಕೌರವ ಕೌರವನಂದನ ಸತ್ಯವಾಗಿ ಹೇಳ್ತೇನೆ ಈ ಭೂಮಿ ನಿನ್ನದಲ್ಲ ನಾವು ಗೆದ್ದಾಯಿತು ಈಗ ಉಳಿದಿರೋದು ನೀ ಬದುಕಬೇಕೆ ಸಾಯಬೇಕೆ ನೀ ಬದುಕುವುದಿದ್ದರೆ ನಮ್ಮ ಕೃಪೆಯಿಂದ ಬದುಕಬೇಕು ಆದರೆ ನಿನಗೆ ಅದಿಷ್ಟವಿಲ್ಲ ಹಾಗಿದ್ರೆ ನಮ್ಮ ಕೈಯಲ್ಲಿ ಸಾಯಬೇಕು ಅದು ಒಂದೇ ತರ್ಕದ ಗುರಿ ಸೂಚ್ಯಗ್ರೇಣಾಪಿ ಯದ್ಭೂಮೇ ಅಪಿ ಭಿದ್ಯೇತ ಭಾರತ ಒಂದು ಸೂಜಿ ಊರಿದರು ಅದರಷ್ಟು ಭೂಮಿ ಕೊಡೋದಿಲ್ಲ ಅಂತ ಹೇಳಿದೆಯಲ್ಲ ಎಲ್ಲಿ ಹೋಯ್ತು ಆ ಛಲ ನಿನಗೆ ಸೂಚಗ್ರಂನ ತ್ಯಜ ಪೂರ್ವಂಸ ಕತಂತ್ಯಜ ಶಿಕ್ಷಿತಿಂ ಒಂದು ಸೂಜಿ ಮೊನೆಯನ್ನು ಕೊಡದೇ ಇದ್ದವನು ಇವತ್ತು ಇಡೀ ಭೂಮಿಯನ್ನು ಕೊಡ್ತೇನೆ ಅಂತ ಹೇಳ್ತಿಯಲ್ಲ ನಿನ್ನ ಮನಸ್ಸಿನ ಪರಿವರ್ತನೆಗೇನು ಕಾರಣ ಪೃಥ್ವಿಯಿಂದಾತು ಕಾಮೋ ಪಿ ಜೀವಿತೇರ ವಿಮೋಕ್ಷತೆ ಹಾಗೆ ಭೂಮಿನಿ ಕೊಟ್ಟರು ಏನು ಜೀವ ಉಳಿಯೋದಿಲ್ಲ ನಮ್ಮ ನಮ್ಮ ಪ್ರತಿಜ್ಞೆಗಳು ಕೂತಿವೆ ಆ ಅವಯೋಹೋ ಜೀವತೋ ರಾಜನ್ನೇ ಮೈ ಚತ್ವೈ ಚಧ್ರುವಂ ಈಗಿರುವುದು ಭೂಮಿಗೆ ಇಬ್ಬರು ರಾಜರಂತಾಗಿಬಿಟ್ಟಿದ್ದೇವೆ ಗೆದ್ದವನು ನಾನು ಸೋತವನು ನೀನು ಇಲ್ಲಿ ತನಕ ರಾಜನಾಗಿದ್ದವನು ನೀನು ನೀನು ನ್ಯಾಯ ರೀತಿಯಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ನೀ ಹಸ್ತಾಂತರ ಮಾಡದೇ ಇದ್ದರೆ ನಿನ್ನ ಕೈಯನ್ನು ಕಳೆದು ನಾನೇ ಸ್ವೀಕಾರ ಮಾಡಬೇಕು ಭೂಮಿಯಲ್ಲಿ ಇಬ್ಬರು ರಾಜರು ಶಕ್ಯವಿಲ್ಲ ಜನರಿಗೆ ಭ್ರಮೆ ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಸಂಶಯ ಸರ್ವಭೂತಾನಾಂ ವಿಜಯೇನೋ ಭವಿಷ್ಯಸಿ ದಹನೇಹಿ ಕೃತವ ಯತ್ನ ಎಲ್ಲ ನಮ್ಮನ್ನು ಜೀವಂತ ಸುಡಿಸೋ ಪ್ರಯತ್ನವನ್ನು ಮಾಡಿದೆ ಆಶಿ ವಿಷಯಿ ವಿಷಯೀಶ್ಚಾಪಿ ಜಲೆ ಚಾಪಿ ಪ್ರವೇಶನೈ ಭೀಮನಿಗೆ ವಿಷ ಹಾಕಿ ನದಿಯಲ್ಲಿ ತಳಿದಿರಿ ತ್ವಯಾ ವಿನಿಕೃತ ರಾಜನ್ನೇ ರಾಜ್ಯಸ್ಯ ಹರಣೇನ ಚ ಜೂಜಿನಲ್ಲೆಲ್ಲವನ್ನ ಮೋಸದಿಂದ ಗೆದ್ದುಕೊಂಡ್ರಿ ಅಪ್ರಿಯಾಣಾಂಚ ವಚನೈ ಆಕರ್ಷಣೇನ ಚ ನಿನ್ನ ಶತ್ರುಗಳು ಹಿತಶತ್ರುಗಳ ಮಾತ್ರೆಯಿಂದ ದ್ರೌಪದಿ ವಸ್ತ್ರಾಭಾರವನ್ನು ಮಾಡುವ ಯತ್ನ ಮಾಡಿದ್ರಿ ಏತಸ್ಮಾತ್ ಕಾರಣ ಪಾಪ ಜೀವಿತಂತೇನೆ ವಿದ್ಯತೆ ಈ ಕಾರಣಗಳಿಂದ ನಿನಗೆ ಜೀವನದ ಹಕ್ಕು ಕಳೆದು ಹೋಗಿದೆ you have lost your right to live ಎಷ್ಟು ತರ್ಕಬದ್ಧವಾಗಿ ಮಾತಾಡ್ತಾನೆ ನೋಡಿ ಭೂಮಿಗೆ ಭಾರವಾದವರು ಅಂದರೆ ಯಾರು ಬದುಕುವ ಹಕ್ಕನ್ನು ಕಳ್ಕೊಂಡವರು ಅಂದರೆ ಯಾರು ತುಂಬ ಶಿಸ್ತುಬದ್ಧವಾಗಿ ಹೇಳ್ತಾ ಇದ್ದಾನೆ ಅವನ ತಲೆಗೆ ಇದು ಹತ್ತಬೇಕಲ್ಲ ತನಗೆ ತಿಳಿದಿದ್ದೇ ನ್ಯಾಯ ಅಂತ ತಿಳ್ಕೊಂಡು ದುರ್ಯೋಧನ ಮತ್ತೆ ಮತ್ತೆ ಹೇಳ್ತಾನೆ ಪ್ರಕೃತಿಯ ಮನ್ಯುಮಾನ್ ವೀರ ಅಯ್ಯೋ ನನ್ನ ಮಗನಿಗೆ ಇದ್ದ ಹೀನ ಸ್ಥಿತಿ ಬಂತೆ ಅಂತ ಧೃತರಾಷ್ಟ್ರ ಅಳ್ತಾನೆಯೇ ಹೊರತು ಧರ್ಮರಾಜ ಹೇಳಿದ ನ್ಯಾಯವಾಗಿದೆ ನನ್ನ ಮಗನ ಪಾಪಕ್ಕೆ ಅವನು ಹೋಗ್ತಾ ಇದ್ದಾನೆ ಅಂತ ಮನಸ್ಸು ನಿಮ್ಮಳವಾಗಿ ಒಪ್ಕೊಳ್ತಾ ಇಲ್ಲ ಬಹಳ ಬಹಳ ಸಂಕಟ ಪಡ್ತಾನೆ ಮತ್ತು ಕ್ಷುತ್ವ ಕಟುಕ ವಾಚಃ ಧರ್ಮರಾಜನ ಮಾತು ನ್ಯಾಯಬದ್ಧವಾಗಿದ್ದರು ಅತ್ಯಂತ ಖಾರವಾದ ಮಾತಾಗಿದ್ದರಿಂದ ವಿಷಮಸ್ಥೋ ನರಾಧಿಪ ದುರ್ಯೋಧನ ಬುದ್ಧಿ ಕೆಟ್ಟಿದ್ದರಿಂದ ನೀರೊಳಗೆ ದೀರ್ಘ ಉಷ್ಣಂ ನಿಶ್ವಸ್ಯ ದೀರ್ಘವಾಗಿ ನಿಟ್ಟು ಸರನ್ನು ಬಿಟ್ಟ ಗುಳುಗುಳುಗಳು ನೀರಿನ ಗುಳ್ಳಗಳು ಮೇಲೆ ಬಂದವು ಮತ್ತೆ ಮತ್ತೆ ಹೇಳ್ತಾನೆ ಸಲಿಲಾಂತರ್ಗತೋ ರಾಜ ಧನ್ವನ್ ಹಸ್ತವು ಪುನಃ ಪುನಃ ಕೈಯಿಂದ ಕೈಯನ್ನು ಚಪ್ಪಾಳೆ ಹೊಯ್ತಾನೆ ನೀರಿನ ಒಳಗಡೆ ಮನಶ್ಚಕಾರ ಯುದ್ಧ ಯ ರಾಜ ನಂಚಾಭ್ಯಭಾಷತ ಈಗ ಯುದ್ಧ ಮಾಡುವುದಕ್ಕೆ ಇಷ್ಟಪಡ್ತಾರೆ ಆದರೆ ನೀವೆಲ್ಲ ಆ ಶಸ್ತ್ರಗಳನ್ನು ಹೊಂದಿದ್ದೀರಿ ಸೈನ್ಯ ಇದೆ ನಾವೊಬ್ಬನೇ ಇದ್ದೇನಲ್ಲ ಅಂತ ಅವನು ಮುಂದೆ ಆಡ್ತಕ್ಕ ಮಾತುಗಳಿವೆ ಪೂರ್ವದಲ್ಲಿ ಇಲ್ಲಿ ಗದಾ ಯುದ್ಧದಿಂದ ಕೆಲವು ಮಾತುಗಳನ್ನು ನಾವು ನೆನೆಕೊಳ್ಳಬೇಕು ಆಗಳ ಕೊಳನಂ ಬಳಸಿ ಬಂದು ನಿರ್ಭರಮಾಗಿ ಬೊಬ್ಬಿರಿದು ಅಬ್ಬರಂಗೈದು ಪಲತೆರದ ಪರೆಗಳಂ ಪೊಯ್ಸಿಯುಂ ಶಂಖಂಗಳಂ ಪೂರೈಸಿಯುಂ ಬೇರಿಗಳಂ ತಾಟಿಸಿಯುಂ ಕಾಹಳೆಗಳನ್ನು ಒತ್ತಿಸಿಯುಂ ಪಂಚಮಹಾವಾದ್ಯಂಗಳಂ ಬಾಜಿಸಿಯುಂ ಎಂತುಂ ಪರಿಮಡಿಸಲಾರದೆ ಸುಯೋಧನಂ ಪೆಸರ್ಗೊಂಡು ನಕುಲನ್ನ ಸ್ಫೋಟಿಸಿ ಪಂಚಪಾಂಡವರು ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಮನೋಗತವನ್ನು ತಿಳಿಸ್ತಾರೆ ತುಂಬ ಮುಖ್ಯವಾದ ಭಾಗ